ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಈ ಶರೀರ ಅನ್ನೋದು ಭಗವಂತನ ಪಟ್ಟಣ ಭಗವಂತ ಅಲ್ಲಿ ಹೃದಯ ಕಮಲದಲ್ಲಿ ಬಿಂಬರೂಪನಾಗಿ ವಾಸ ಮಾಡ್ತಿದ್ದಾನೆ ಅವನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪಟ್ಟಣ ಸುವ್ಯವಸ್ಥಿತವಾಗಿರ್ತಕ್ಕಂಥ ರಸ್ತೆ ಮಾರ್ಗಗಳು ರಾಜಮಾರ್ಗ ಅಡ್ಡರಸ್ತೆ ಉದ್ಯಾನವನ ಆ ಪಟ್ಟಣವನ್ನು ಕಾಯಲಿಕ್ಕೆ ದ್ವಾರಪಾಲಕರು ಹೀಗೆಲ್ಲ ವ್ಯವಸ್ಥೆಯನ್ನು ಹೇಳಿದರು ಈ ಪಟ್ಟಣದಲ್ಲಿ ವಾಸ ಮಾಡ್ತಕ್ಕಂಥ ರಾಜ ಯಾರು ಅಂದರೆ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಅವನಿಗೆ ಈ ಶರೀರದಲ್ಲಿ ಮಾನಸವಾಗಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ ಭಗವಂತನ ವಿಶೇಷ ಪೂಜೆಯನ್ನು ಹೇಗೆ ಬಾಹ್ಯದಲ್ಲಿ ಷೋಡಶೋಪಚಾರ ಪೂಜೆಯನ್ನು ಪ್ರತಿಮಾಂತರ್ಗತನಾಗಿರ್ತಕ್ಕಂಥ ಭಗವಂತನಿಗೆ ಮಾಡ್ತೀವೋ ಅದೇ ರೀತಿಯಾಗಿ ಹೃದಯ ಗುಹೆಯಲ್ಲಿ ಅಧಿಷ್ಠಿತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಎಲ್ಲ ಆಡಂಬರಗಳಿಂದ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಛತ್ರ ಚಾಮರ ವ್ಯಜನ ಪರ್ಯಂಕ ಈ ರೀತಿಯಾಗಿ ವಿಶೇಷವಾಗಿ ಯಾವ ರೀತಿಯಾಗಿ ವೈಭವದ ಪೂಜೆಯನ್ನು ಮಾಡಬೇಕು ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಹುರುಪರ ಕ್ರಮನರಮನೆಗೆ ದಶಕರಣಗಳ ಕನ್ನಡಿಯ ಸಾಲುಗಳು ಅರವಿದೂರನ ಸದ್ವಿಹಾರಕ್ಕೆ ಚಿತ್ತ ಮಂಟಪವೋ ಮರಳಿ ಬೀಸುವ ಶ್ವಾಸಗಳು ಚಾಮರ ವಿಲಾಸಿನಿ ಬುದ್ಧಿ ದಾಮೋದರ ಸಾಷ್ಟಾಂಗ ಪ್ರಣಾಮಗಳೇ ಸುಷೇನಗಳು ಉರು ಪರಾಕ್ರಮ ಅಂದರೆ ಮಹಾಪರಾಕ್ರಮಿಯಾಗಿರ್ತಕ್ಕಂಥ ಪರಮಾತ್ಮನ ಅರಮನೆಗೆ ದಶಕರಣಗಳೇ ಕನ್ನಡಿಯ ಸಾಲುಗಳು ಅಂತ ಹತ್ತು ಇಂದ್ರಿಯಗಳೇನಿದೆಯಲ್ಲ ಆ ಅರಮನೆಗೆ ಈ ಹತ್ತು ಇಂದ್ರಿಯಗಳು ಕೂಡ ಕನ್ನಡಿಯ ಸಾಲುಗಳು ಅಂತ ಆಯ್ನಾ ಮಹಲ್ ಅಂತ ಭವ್ಯವಾಗಿರ್ತಕ್ಕಂಥ ಅರಮನೆ ಅನ್ನೋದು ಈ ಶರೀರ ಅಂತ ನವದ್ವಾರಗಳಿಂದ ಯುಕ್ತವಾಗಿರ್ತಕ್ಕಂಥ ಸುಂದರವಾದ ನಗರ ಅಂತ ತಿಳಿಸಿದರು ಈಗ ಭವ್ಯವಾಗಿರ್ತಕ್ಕಂಥ ಪರಮಾತ್ಮನ ಅರಮನೆ ಅಂತಾದರೆ ಈ ದಶ ಇಂದ್ರಿಯಗಳಿಂದ ಯುಕ್ತವಾಗಿರ್ತಕ್ಕಂಥ ಅರಮನೆ ಈ ಶರೀರ ಆಯನ ಮಹಲ್ ಅಂತ ಸುತ್ತ ಕನ್ನಡಿ ಹಾಕಿದ್ರೆ ವೈಭವದಿಂದ ಕಾಣ್ತಕ್ಕಂಥದ್ದು ಇಲ್ಲಿ ಕನ್ನಡಿ ಯಾವುದೊಂದು ಚಿಂತನೆ ಮಾಡಬೇಕು ಅಂತ ಆದರೆ ಅರಮನೆ ಒಳಗೆ ದಶ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚಕರ್ಮೇಂದ್ರಿಯಗಳು ದಶಕರ್ಣಗಳೇ ಕನ್ನಡಿಯ ಸಾಲುಗಳು ಅರವಿದೂರನ ಸದ್ವಿಹಾರಕ್ಕೆ ಮಂಟಪವು ಅಂತ ಅರವಿದೂರ ಅಂದರೆ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ಜೀವ ಮಾಡ್ತಕ್ಕಂಥ ಎಲ್ಲ ಭೋಗವೂ ಕೂಡ ಆ ಜೀವನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ಪೂಜೆ ಅಂತ ಅರ್ಪಣೆಯನ್ನು ಮಾಡಬೇಕು ಆ ಭಗವಂತನೇ ಸರ್ವತ್ರ ವ್ಯಾಪ್ತ ಎಲ್ಲ ಜೀವರಲ್ಲೂ ಬಿಂಬರೂಪ ಅಂತ ಕರೆಸ್ಕೊಂಡು ಅವನೇ ಇರ್ತಕ್ಕಂಥದ್ದು ಅದರಿಂದ ಏನನ್ನು ಭೋಗ ಮಾಡೋದಾದರೂ ಅದು ಭಗವಂತನಿಗೆ ಅರ್ಪಣೆ ಮಾಡಿ ಅದು ಭಗವಂತನ ಉಚ್ಚಿಷ್ಟ ಅವನ ಪ್ರಸಾದ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿದರೆ ಜನನ ಮರಣ ರೂಪವಾದ ಸಂಸಾರದಿಂದನೇ ಬಿಡುಗಡೆ ಈ ಹತ್ತು ಇಂದ್ರಿಯಗಳು ಕನ್ನಡಿ ಸಾಲಿನಂತೆ ಆ ಕನ್ನಡಿಯನ್ನು ಸ್ವಚ್ಛವಾಗಿದ್ದರೆ ಮಾತ್ರ ಅದು ಒಳ್ಳೆಯ ಪ್ರತಿಬಿಂಬವನ್ನು ಬೀರಲಿಕ್ಕೆ ಸಾಧ್ಯ ಕನ್ನಡಿ ಮಲಿನ ಆಗಿದ್ದರೆ ಸ್ಪಷ್ಟವಾದ ಪ್ರತಿಬಿಂಬವನ್ನು ಕಾಣೋದು ಸಾಧ್ಯ ಇಲ್ಲ ಆದ್ದರಿಂದ ಬಾಹ್ಯದಲ್ಲಿ ಪ್ರತಿಬಿಂಬವನ್ನು ನೋಡಬೇಕು ಅಂತಾದರೆ ಕನ್ನಡಿಯನ್ನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ತೀವೋ ಅದೇ ರೀತಿಯಾಗಿ ಇಂದ್ರಿಯಗಳು ಕನ್ನಡಿಯ ಸಾಲುಗಳಂತೆ ಇರುವಂಥದ್ದು ಅಲ್ಲಿ ಆ ಬಿಂಬರೂಪಿ ಪರಮಾತ್ಮನನ್ನು ನೋಡಬೇಕು ಅಂತಾದರೆ ಇಂದ್ರಿಯಗಳನ್ನು ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಆದ್ದರಿಂದ ಈ ಸಾಧನ ಶರೀರ ಭಗವಂತ ಕೊಟ್ಟಿದ್ದು ಅದನ್ನು ಆ ರೀತಿಯಾಗಿ ಉತ್ಕೃಷ್ಟವಾಗಿ ಜೋಪಾನವಾಗಿ ನಾವು ಮಾಡ್ಕೋಬೇಕು ಆಗ ಸ್ಪಷ್ಟವಾಗಿರ್ತಕ್ಕಂಥ ಆ ಬಿಂಬನನ್ನು ನೋಡಲಿಕ್ಕೆ ಸಾಧ್ಯ ಈ ಇಂದ್ರಿಯಗಳೆಲ್ಲ ಪರಮ ಪರೋಪಕಾರ ಮಾಡ್ತಕ್ಕಂಥವು ಅಂದರೆ ಉಪಲಕ್ಷಣೀಯ ಇಂದ್ರಿಯಾಭಿಮಾನಿ ದೇವತೆಗಳು ಅವರು ನಮಗೆ ಅನುಕೂಲಪ್ರದರಾಗಿ ಕಣ್ಣಿನಿಂದ ನೋಡುವ ಕಾರ್ಯವನ್ನು ಕಿವಿಯಿಂದ ಕೇಳುವ ಕಾರ್ಯವ ಬಾಯಿಯಿಂದ ಲೋಕದ ವ್ಯವಹಾರ ಲೋಕನಾಥನ ಸ್ತೋತ್ರ ಈ ಎರಡೂ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಎಲ್ಲ ಇಂದ್ರಿಯಗಳು ಕೂಡ ನಿರ್ವಹಣೆ ಮಾಡ್ತಾ ಇದೆ ಆದ್ದರಿಂದ ಆ ಇಂದ್ರಿಯಾಂತರ್ಗತನಾಗಿ ಭಗವಂತನೇ ವಿಭೂತಿ ರೂಪದಿಂದ ಇದ್ದು ಇಷ್ಟೆಲ್ಲವನ್ನು ಜೀವರಿಗೆ ಸಾಧನೆಗೆ ಅವರಿಗೆ ಲೋಕದ ವ್ಯವಹಾರವೂ ಆಗಬೇಕು ಭಗವಂತನ ಚಿಂತನೂ ಆಗಬೇಕು ಈ ರೀತಿಯಾಗಿ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿಯಾನೆ ಅಂತ ಭಗವಂತನನ್ನು ಸ್ತೋತ್ರ ಮಾಡಬೇಕು ಇಂದ್ರಿಯಗಳು ಮಲಿನ ಆಗೋದು ಹೇಗೆ ಅಂತಾದರೆ ಅಸುರಾವೇಶ ಅಥವಾ ಜೀವದ್ವಯ ಆವೇಶದಿಂದ ಆಗ್ತಕ್ಕಂಥದ್ದು ಹಾಗಾದಾಗ ಆ ಕನ್ನಡಿ ಕೊಳೆ ಆಯಿತು ಅಂತಾದರೆ ಹೇಗೆ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ನೋಡೋದು ಸಾಧ್ಯ ಇಲ್ವೋ ಹಾಗೆ ಇಂದ್ರಿಯಗಳು ಮಲಿನ ಆಯಿತು ಅಸುರಾವೇಶ ಆಯಿತು ಅಂತಾದರೆ ಒಳಗಿರುವ ಭಗವಂತನನ್ನು ಉಪಾಸನೆ ಮಾಡೋದಾಗಲಿ ನೋಡೋದಾಗಲಿ ಸರ್ವತಾ ಸಾಧ್ಯ ಇಲ್ಲ ಈ ಅರಮನೆ ಮೊದಲೇ ಸುಂದರವಾಗಿರ್ತಕ್ಕಂಥ ಅರಮನೆ ಅದರ ಶ್ರೇಷ್ಠತೆಯನ್ನು ಇನ್ನೂ ಹೆಚ್ಚು ಮಾಡಬೇಕು ಅಂತಾದರೆ ಸ್ವಚ್ಛವಾಗಿರ್ತಕ್ಕಂಥ ನಿರ್ಮಲಿನವಾಗಿರ್ತಕ್ಕಂಥ ಕನ್ನಡಿಗಳ ಸಾಲ ಆಗಬೇಕು ಅವೆಲ್ಲ ಆಗ ಮಾತ್ರ ಅದನ್ನು ಸಾಧ್ಯ ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನ ಇಚ್ಛಾ ಪ್ರಯತ್ನದ ಮೂಲಕ ಕನ್ನಡಿಗಳನ್ನು ಅಂದರೆ ಉಪ ಉಪಲಕ್ಷಣೆಯ ದಶ ಇಂದ್ರಿಯಗಳನ್ನು ಸ್ವಚ್ಛವಾಗಿ ಇರಿಸ್ಕೋಬೇಕು ಜೀವನಾಗಿರ್ತಕ್ಕಂಥವನು ಆ ಇಂದ್ರಿಯಗಳ ಮೂಲಕ ಸರ್ವೋತ್ತಮನಾಗಿರ್ತಕ್ಕಂಥ ಉರು ಪರಾಕ್ರಮ ಶ್ರೇಷ್ಠ ಪರಾಕ್ರಮಿಯಾಗಿರ್ತಕ್ಕಂಥ ಭಗವಂತನನ್ನು ಸ್ತೋತ್ರ ಮಾಡಬೇಕು ಹೀಗೆ ಸ್ತೋತ್ರ ಮಾಡಿದಾಗ ದುಷ್ಟ ಶಕ್ತಿಗಳ ಆಕ್ರಮಣ ಅನ್ನೋದು ಆ ಶರೀರ ಅಥವಾ ಅರಮನ ಮೇಲೆ ಸರ್ವತ ಆಗೋದಕ್ಕೆ ಸಾಧ್ಯ ಇಲ್ಲ ಈ ಭಗವಂತ ಆ ಅಂತ ಆದಮೇಲೆ ಅವನ ವಾಸಸ್ಥಾನ ಯಾವುದೋ ಒಂದು ಭವ್ಯವಾಗಿರ್ತಕ್ಕಂಥ ಮುದ್ದು ರತ್ನಗಳಿಂದ ಬಂಗಾರದಿಂದ ಮಾಡಿರ್ತಕ್ಕಂಥ ವಜ್ರ ವೈಡೂರ್ಯಾದಿಗಳಿಂದ ಅಲಂಕೃತವಾಗಿರ್ತಕ್ಕಂಥ ಒಂದು ಮಂಟಪ ಇರಬೇಕಲ್ಲ ಆ ಮಂಟಪ ಯಾವುದು ಅಂದರೆ ಚಿತ್ತವೇ ಮಂಟಪ ಅಂತ ಹತ್ತು ಇಂದ್ರಿಯಗಳು ಶುದ್ಧವಾಗಿತ್ತು ಅಂತಾದರೆ ಭಗವಂತನ ಕ್ಷೇತ್ರಗಳಿಗೆ ಯಾತ್ರೆ ಅನ್ನೋದು ಸಾಧ್ಯ ಚಿತ್ತನೆ ಮಂಟಪ ಕ್ಷೇತ್ರಕ್ಕೆ ಮೇಲೆ ಏನು ಮಾಡ್ತೀವಿ ಮೊದಲಿಗೆ ಸ್ವಚ್ಛವಾಗಿರ್ತಕ್ಕಂಥ ಆ ಭಗವಂತನ ಮಂದಿರ ಆಲಯವನ್ನು ನೋಡ್ತೀವಿ ಅದು ಸ್ವಚ್ಛ ಇಲ್ಲದೆ ಇದ್ದರೆ ಸ್ವಚ್ಛ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಆಮೇಲೆ ಅಲ್ಲಿರ್ತಕ್ಕಂಥ ಭಗವಂತನ ರೂಪವನ್ನು ಚಿಂತನ ಸ್ತೋತ್ರ ನಮಸ್ಕಾರ ಇತ್ಯಾದಿ ಎಲ್ಲವನ್ನು ಮಾಡೋದು ಅದೇ ಇಂದ್ರಿಯಗಳು ಬಾಹ್ಯ ವಿಷಯಗಳತ್ತ ಚಿಂತನೆ ಮಾಡಲಿಕ್ಕೆ ಹೋದರೆ ಹುಚ್ಚು ಕುದುರೆಗಳಂತೆ ಮನಸ್ಸಿಗೆ ಬಂದಂತೆ ಓಡಲಿಕ್ಕೆ ಪ್ರಾರಂಭ ಮಾಡುತ್ತೆ ಆದ್ದರಿಂದ ನಮ್ಮ ಮನಸ್ಸು ಮತ್ತು ಹತ್ತು ಇಂದ್ರಿಯಗಳನ್ನು ಭಗವತ್ ಪರವಾಗಿ ಮಾಡಬೇಕು ಅದಕ್ಕೆ ಮೊದಲಿಗೆ ಮನಸ್ಸಿನ ನಿಗ್ರಹತೆಯನ್ನು ಸಾಧಿಸಬೇಕು ಆಗ ತಾನೇ ತಾನಾಗಿ ಇಂದ್ರಿಯಗಳು ಹಿಡಿತಕ್ಕೆ ಸಿಗತ್ತೆ ಕುದುರೆಗಳಂತೆ ಅಡ್ಡಾದಿಡ್ಡಿ ಓಡಾಡ್ತಕ್ಕಂಥ ಇಂದ್ರಿಯಗಳ ಹಿಡಿತವನ್ನು ಸಾಧಿಸೋದು ಸಾಧ್ಯ ಅದಕ್ಕೆ ಆ ಮನಸ್ಸನ್ನು ಬಾಹ್ಯ ವಿಷಯಗಳಿಂದ ಈ ಕಡೆ ಸೆಳೆದು ಭಗವಂತನ ವಿಹಾರ ಮಂಟಪವಾಗಿ ಅದನ್ನು ಚಿಂತನೆಯನ್ನು ಮಾಡಬೇಕು ಅದಕ್ಕೆ ಚಿತ್ತವೇ ಮಂಟಪ ಅಂತ ಮನಸ್ಸಿನ ವೃತ್ತಿ ಹೇಳಿದ್ವಲ್ಲ ಚಿತ್ತ ಚೇತನ ಅಹಂಕಾರ ಬುದ್ಧಿ ಮತ್ತು ಮನಸ್ಸು ಅಂತ ಸೇರಿಸಿ ಪಂಚವೃತ್ತಿಗಳು ಅಂತ ಆ ಚಿತ್ತವನ್ನೇ ಮಂಟಪ ಅಂತ ಪರಮಾತ್ಮನನ್ನು ಅಲ್ಲಿ ಧ್ಯಾನ ಮಾಡಬೇಕು ಇಲ್ಲಿ ಮನಸ್ಸೇ ಮಂಟಪ ಅನ್ನಬೋದಾಗಿತ್ತು ಮನದ ವೃತ್ತಿಯಾಗಿರ್ತಕ್ಕಂಥ ಚಿತ್ತವನ್ನು ಮಂಟಪ ಅಂತ ಈ ರೀತಿಯಾಗಿ ದಾಸರು ಹೇಳಿರುವಂಥ ವಿಶೇಷತೆ ಏನು ಅಂದರೆ ಚಿತ್ತ ಅಂತಂದರೂ ಮನಸ್ಸು ಅಂತಂದರೂ ಸಾಮಾನ್ಯದಲ್ಲಿ ನೋಡ್ತಕ್ಕಂಥದ್ದು ಒಂದೇ ಅರ್ಥ ಸ್ಮರಣೆ ಮಾಡ್ತಕ್ಕಂಥ ಮನಸ್ಸಿನ ಚಟುವಟಿಕೆಗೆ ಚಿತ್ತ ಅಂತ ಅನಾದಿ ಕಾಲದ ಸ್ಮರಣೆಯನ್ನು ತಂದುಕೊಡತ್ತೆ ಚಿತ್ತ ಅಂತ ಐದು ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು ಚಿತ್ತ ಭಗವಂತನನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅಲ್ಲಿ ಅವನು ಬಂದು ನೆಲೆಸ್ತಾನೆ ವಿಹಾರ ಮಾಡ್ತಾನೆ ದೋಷ ದೂರ ಅವನು ಗುಣಪರಿಪೂರ್ಣ ಅಂತ ಅವನ ರೂಪ ಗುಣ ಕ್ರಿಯಾ ಅವತಾರ ಇತ್ಯಾದಿ ಎಲ್ಲವನ್ನು ಕೂಡ ಆ ಜೀವ ಶಾಸ್ತ್ರಶ್ರವಣಾದಿಗಳ ಮೂಲಕ ಏನು ಗ್ರಹಣ ಮಾಡಿರ್ತಾನಲ್ಲ ಅದನ್ನು ಕೇಳಿ ತಕ್ಷಣ ಬಿಟ್ಟು ಬಿಡಬಾರ್ದು ಮತ್ತು ನಿರಂತರವಾಗಿ ಅವನು ಅದನ್ನು ಸ್ಮರಣೆ ಮಾಡಬೇಕು ಆಗ ತಾನೇ ತಾನಾಗಿ ಚಿತ್ತದ ದೋಷಗಳನ್ನು ದೂರ ಮಾಡಿ ಭಗವಂತ ತನ್ನ ವಿಹಾರ ಮಂಟಪವನ್ನಾಗಿ ಮಾಡಿ ಆ ಜೀವರನ್ನು ಅನುಗ್ರಹ ಮಾಡ್ತಾನೆ ಹೀಗಾದಾಗ ಏನಾಯಿತು ದುರ್ವಿಷಯಗಳು ಮನಸ್ಸಿನಲ್ಲಿ ಪ್ರವೇಶ ಮಾಡದೇ ಇದ್ದಂಗೆ ಕೇವಲ ಸಾತ್ವಿಕವಾಗಿರ್ತಕ್ಕಂಥ ವಿಷಯಗಳೇ ಒಳಗೆ ಬರೋಕ್ಕೆ ಸಾಧ್ಯ ಆದ್ದರಿಂದ ಏನಾಯಿತು ನೈರ್ಮಲ್ಯ ಬಂದ ಶುದ್ಧೀಕರಣವನ್ನು ಸಾಧಿಸ್ದಂಗೆ ಆಯಿತು ಭಗವಂತ ಒಳ್ಳೆ ವಿಹಾರ ಮಾಡ್ತಾ ಇದ್ದಾನೆ ವಿಹಾರ ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆ ತಂಗಾಳಿ ಕೋಮಲವಾದ ಸು ಸುಕೋಮಲವಾಗಿರ್ತಕ್ಕಂಥ ತಂಗಾಳಿ ಬೇಕು ಯಾವುದು ತಂಗಾಳಿ ಅಂದರೆ ಮರಳಿ ಬೀಸುವ ಶ್ವಾಸಗಳೇ ಚಾಮರ ಅಂತ ಆ ಚಿತ್ತ ಅನ್ನೋ ಮಂಟಪದಲ್ಲಿ ಬಂಗ್ ಭಗವಂತನನ್ನು ಕೂಡಿಸಿದ್ದೀವಿ ಬಂಗಾರ ವಜ್ರ ವೈಡೂರ್ಯಗಳಿಂದ ಇರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಮಂಟಪ ಅದು ಅಲ್ಲಿ ಭಗವಂತ ವಿಹಾರ ಮಾಡಬೇಕು ಅಂತಾದರೆ ಅವನಿಗೆ ಚಾಮರ ಸೇವೆ ಆಗಬೇಕಲ್ಲ ಚಾಮರ ಸೇವೆ ಯಾವುದು ಅಂದರೆ ಶ್ವಾಸೋಚ್ಛ್ವಾಸ ಜೀವಂತಿಕೆಯ ಪ್ರಮುಖ ಲಕ್ಷಣ ಅಂತಾದರೆ ಉಸಿರಾಟ ಶ್ವಾಸೋಚ್ಛ್ವಾಸ ಆ ಶರೀರದಲ್ಲಿ ಶ್ವಾಸೋಚ್ಛ್ವಾಸ ಅನ್ನೋದು ಇರಲಿಲ್ಲ ಅಂತಾದರೆ ಶರೀರವೂ ಇಲ್ಲ ಉಸಿರಾಟವೂ ಇಲ್ಲ ಭಗವಂತನ ಚಿಂತನೆಯೂ ಇಲ್ಲ ಆದ್ದರಿಂದ ಎಲ್ಲ ಇಂದ್ರಿಯಗಳಿಗೂ ಚಿತ್ತಕ್ಕೂ ಮುಖ್ಯ ಅಧಿಪತಿಯಾಗಿರ್ತಕ್ಕಂಥವ್ರು ಯಾರು ಅಂದರೆ ವಾಯುದೇವರು ವಾಯುದೇವರಿದ್ದರೆ ಸ್ವರರು ದೇಹವನ್ನು ಬಿಡಲು ಕುರುಡ ಕಿವುಡ ಮೂಕನೆಂದೆನಿಸುವ ತೊ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಪ್ರಣವೆಂದು ಹೇಳುವರು ಗುರುಜನ ಅಂತ ಬೇರೆ ಕರ್ಣಾಭಿಮಾನಿ ದೇವತೆಗಳಿಲ್ಲದೇ ಇದ್ದರೂ ವಾಯುದೇವರಿದ್ದರೆ ಆ ಶರೀರ ಎದ್ದು ನಿಲ್ಲತ್ತೆ ಬೇರೆ ಎಲ್ಲ ದೇವತೆಗಳಿದ್ದು ವಾಯುದೇವರಿರಲಿಲ್ಲ ಅಂತಾದರೂ ಶರೀರ ಎದ್ದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಕುಣಪನೆಂದರಿದು ಅದನ್ನು ಉಪೇಕ್ಷಿಪರು ಅಂಥೇಳಿ ಕುಣಪ ಅಂದರೆ ಶವ ಅಥವಾ ಹೆಣ ಅಂಥೇಳಿ ಆದ್ದರಿಂದ ಈ ಶರೀರದಲ್ಲಿ ಮುಖ್ಯ ಇಂದ್ರಿಯಾಭಿಮಾನಿ ದೇವತೆ ಯಾರು ಅಂದರೆ ವಾಯುದೇವರು ಅವರು ಚಾಮರ ಸೇವೆಯನ್ನು ಮಾಡಿದ್ರೆ ಅಲ್ಲಿರ್ತಕ್ಕಂಥ ಪರಮಾತ್ಮನಿಗೆ ಭಾರಿ ಸಂತೋಷ ಆಗುತ್ತೆ ಆದ್ದರಿಂದ ವಾಯುದೇವರ ಇಲ್ಲಿ ಮರಳಿ ಬೀಸುವ ಶ್ವಾಸಗಳು ಶ್ವಾಸ ಉಚ್ಛ್ವಾಸ ನಿಜ್ವಾಸ ಏನು ಮಾಡ್ತಾರಲ್ಲ ಆ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅದನ್ನೇ ಭಗವಂತನಿಗೆ ಚಾಮರ ಸೇವೆ ಅಂತ ಪ್ರತಿನಿತ್ಯ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿ ಈ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ವಾಯುದೇವರು ನಿರಪೇಕ್ಷವಾಗಿ ಭಗವಂತನ ಆಜ್ಞೆಯಂತೆ ಮಾಡ್ತಕ್ಕಂಥವ್ರು ಈ ವಾಯುದೇವರ ಇಂಥ ಅನಿಮಿತ್ತ ಉಪಕಾರವನ್ನು ಮರೆತು ನಾವು ನಾವೇ ಉಸಿರಾಡ್ತಿದ್ದೀವಿ ಅಂತ ಅಥವಾ ಉಸಿರಾಡ್ತಾ ಇದ್ದೀವಿ ಅನ್ನೋದನ್ನೇ ನಾವು ಮರೆತು ಬಿಟ್ಟಿರ್ತೀವಿ ಆ ರೀತಿಯಾಗಿ ಮಾಡಿದ್ರೆ ನಾವು ಚಾಮರ ಸೇವೆ ಮಾಡಿದಂಗೆ ಆಗಲ್ಲ ಮಹಾಫಲವನ್ನು ಪಡೆಯೋದ್ರಿಂದ ವಂಚಿತರಾಗಿ ಹೋಗ್ತೀವಿ ಅದೇ ಚಾಮರ ಸೇವೆ ಅರ್ಪಣೆ ಮಾಡಿದ್ವಿ ಅಂತ ಭಾರಿ ವಿಶಿಷ್ಟ ಫಲ ಅದಕ್ಕಾಗಿ ನಾವು ಹೊರದಿ ಹೊರಗಿನಿಂದ ಬೆಳ್ಳಿ ಅಥವಾ ಬಂಗಾರದ ಕಟ್ಟು ಅಥವಾ ಹಿಡಿಕೆಯನ್ನು ಹಾಕಿರುವಂಥ ಚಾಮರ ಏನು ಕೊಂಡ್ಕೊಂಡು ಬಂದಿಲ್ಲ ಇಲ್ಲೇ ನಾವು ಶ್ವಾಸೋಚ್ಛ್ವಾಸ ಕಾರ್ಯ ನಿರಂತರವಾಗಿ ವಾಯುದೇವರು ಮಾಡ್ತಾ ಇದ್ದಾರೆ ಮಾಡಿದ್ದು ವಾಯುದೇವರು ಜೀವ ಅನುಸಂಧಾನ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ವಾಯುದೇವರ ವಾಯುದೇವರ ಅಂತರ್ಮಿ ಅಂತರ್ಯಾಮಿಯಾದ ಪರಮಾತ್ಮನ ಇಬ್ಬರ ಅನುಗ್ರಹವನ್ನು ಕೂಡ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆ ಚಿತ್ತಮಂಟಪದಲ್ಲಿ ಚಾಮರ ಸೇವೆ ಎಲ್ಲ ಆದಮೇಲೆ ನರ್ತನ ಸೇವೆನೂ ಆದರೆ ಆ ಭಗವಂತ ವಿಹಾರ ಮಾಡ್ತಾ ಇದ್ದಾನೆ ಅವನಿಗೆ ಸಂತೋಷ ಆಗುತ್ತೆ ನೃತ್ಯ ಸೇವಾ ಅಷ್ಟಾವಧಾನ ಸೇವೆಯಲ್ಲಿ ಎಲ್ಲ ಸೇವೆಗಳು ಹೇಗೆ ನಡೆಯುತ್ತೋ ಹಾಗೆ ಈ ಚಿತ್ತ ಅನ್ನೋ ಮಂಟಪದಲ್ಲಿ ನರ್ತನ ಸೇವೆ ಆಗಬೇಕು ಅಂತ ಆದರೆ ಅಲ್ಲಿ ಒಬ್ಬಳು ನರ್ತಕಿ ಬೇಕಲ್ಲ ಅವಳು ಯಾರು ಅಂದರೆ ಬುದ್ಧಿಯೇ ನರ್ತಕಿ ವಿಲಾಸಿನಿ ಬುದ್ಧಿ ಅಂತ ಅವಳಿಗೆ ಕರೆಯೋದು ನರ್ತಕಿ ಅವಳೇ ಬುದ್ಧಿ ಅಂದರೆ ಸಾರ ಅಸಾರ ವಿವೇಚನಾ ಜ್ಞಾನಕ್ಕೆ ಬುದ್ಧಿ ಅಂತ ಬುದ್ಧಿ ಅಂದರೆ ನಿಶ್ಚಯಾತ್ಮಕವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಕ್ಕಂಥ ಸ್ಥಿರವಾದ ಜ್ಞಾನ ಅದು ಆ ಜ್ಞಾನದಿಂದ ಉಂಟಾಗ್ತಕ್ಕಂಥ ಚಟುವಟಿಕೆ ಭಗವಂತನ ನಾನಾ ರೀತಿಯಾಗಿರ್ತಕ್ಕಂಥ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಅವನ ಮಹಿಮೆ ಬಗ್ಗೆ ನಿಶ್ಚಯವಾಗಿರ್ತಕ್ಕಂಥ ದೃಢವಾಗಿರ್ತಕ್ಕಂಥ ಜ್ಞಾನ ಅದು ಕ್ಷಣ ಕ್ಷಣಕ್ಕೂ ಭಗವಂತನ ಅನಿಮಿತ್ತ ಉಪಕಾರ ಅವನ ಅಚಿಂತ್ಯಾದ್ಭುತ ಮಹಿಮೆಯ ಬಗ್ಗೆ ಆ ಜೀವನಿಗೆ ಚಿಂತನೆಗೆ ಬರಬೇಕು ಆಗ ಲಯಬದ್ಧವಾಗಿರ್ತಕ್ಕಂಥ ಸಂಗೀತದ ಜೊತೆಗೆ ನರ್ತನ ಮಾಡಿದರೆ ಹೇಗಿರುತ್ತೋ ಹಾಗೆ ಬುದ್ಧಿನೇ ವಿಲಾಸಿನಿ ಬುದ್ಧಿನೇ ನರ್ತಕಿಯಲ್ಲಿ ಭಗವಂತ ನಮ್ಮಿಂದ ಇಂಥ ಉತ್ಕೃಷ್ಟವಾಗಿದ್ದ ಶರೀರವನ್ನು ಕೊಟ್ಟಿದ್ದಕ್ಕೆ ಪ್ರತ್ಯಾಮ್ನಾಯವಾಗಿ ಏನನ್ನೂ ಬಯಸೋದಿಲ್ಲ ಇಲ್ಲಿರ್ತಕ್ಕಂಥ ಇಂದ್ರಿಯಗಳನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ಭಗವಂತ ಅದನ್ನೇ ಸ್ವೀಕಾರ ಮಾಡಿ ನಮಗೆ ಮತ್ತೂ ಹೆಚ್ಚಿನ ಚೈತನ್ಯದಿಂದ ಸಾಧನೆಯಲ್ಲಿ ಪ್ರವೃತ್ತಿಯಾಗುವಂಗೆ ಅನುಗ್ರಹವನ್ನು ಮಾಡ್ತಾನೆ ಹೀಗೆ ಪ್ರತಿಕ್ಷಣ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಭಗವತ್ ಸೇವಾ ಪರವಾಗಿ ಇರಬೇಕು ಅದನ್ನು ಬಿಟ್ಟು ಬಾಹ್ಯ ವಿಷಯಗಳಲ್ಲಿ ಸದಾಕಾಲ ತಲ್ಲೀನರಾಗಿ ಇರಬಾರದು ಹಾಗಾದ್ರೆ ಲೌಕಿಕ ಏನು ಬೇಡವೇ ಬೇಡವ ಅಂತ ಪ್ರಶ್ನೆ ಬಂದರೆ ಲೌಕಿಕ ವಿ ವಿಷಯಗಳು ಲೌಕಿಕ ಕಾರ್ಯಗಳಲ್ಲೂ ಕೂಡ ಪ್ರಾಮಾಣಿಕವಾಗಿ ಮಾಡಿ ಅದನ್ನು ವಿಷ್ಣು ಸೇ ಪೂಜಾರ್ಥ ವಿಷ್ಣು ಪ್ರೇರಣೆಯ ಅನ್ನೋ ಅನುಸಂಧಾನದಿಂದ ಸಮರ್ಪಣೆಯನ್ನು ಮಾಡಬೇಕು ಭಗವಂತನ ಅಚಿಂತ್ಯದ್ಭುತ ಮಹಿಮೆಯನ್ನು ಸದಾಕಾಲ ಚಿಂತನೆಯನ್ನು ನಡೆಸಬೇಕು ಬಹುಚಿತ್ರ ಜಗದ್ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ ಅಂತ ಈ ಪ್ರಪಂಚದ ಸೃಷ್ಟಿಯ ಸೊಬಗನ್ನು ನೋಡಿ ನಾವು ಸಂತೋಷ ಪಡಬೇಕು ಬರೀ ನೋಡಿ ಸಂತೋಷ ಪಡೋದಲ್ಲ ಇಂತಹ ಸೃಷ್ಟಿಕರ್ತ ಎಂತಹ ಅಚಿಂತ್ಯ ಅದ್ಭುತ ಮಹಿಮೆ ಉಳ್ಳವನು ಅಂಥೇಳಿ ಅವನೇ ಸರ್ವೋತ್ತಮ ಅಂತ ಚಿಂತನೆಯನ್ನು ಮಾಡಬೇಕು ಉದಾಹರಣೆಗೆ ಒಂದು ಸುಂದರವಾಗಿರ್ತಕ್ಕಂಥ ರಂಗೋಲಿಯನ್ನು ಚಿತ್ರಕಲೆಯನ್ನು ನೋಡ್ತೀವಿ ಅಂದಮೇಲೆ ಇದನ್ನು ಯಾರು ಬರೆದ್ರು ಅಂತ ಮೊದಲನೇ ಪ್ರಶ್ನೆ ಅಥವಾ ಒಂದು ಸುಂದರವಾಗಿರ್ತಕ್ಕಂಥ ವಿಗ್ರಹವನ್ನು ಯಾರೋ ನಿರ್ಮಾಣ ಮಾಡಿದ್ದು ಅಂತಾದರೆ ಎಲ್ಲಿ ಮಾಡಿಸಿದ್ದು ಮಾಡಿದವರು ಯಾರು ಅಂತ ಹಾಗೆ ಇಂಥ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ಸುಂದರವಾದ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಮಾಡಿರ್ತಕ್ಕಂಥ ಕರ್ತೃ ಇರಬೇಕಲ್ಲ ಅವನೇ ಸರ್ವೋತ್ತಮ ಅಂತ ಅವನ ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನು ಚಿಂತನೆ ಮಾಡಿ ಸಂತೋಷವನ್ನು ಆನಂದವನ್ನು ಪಡಬೇಕು ಹೀಗೆ ನಿರಂತರವಾಗಿ ಜಗತ್ತಿನಲ್ಲಿ ಏನೆಲ್ಲ ವಿಷಯ ಪದಾರ್ಥಗಳನ್ನು ನೋಡ್ತೀವೋ ಆ ಭಗವಂತನ ಆ ಸಂದರ್ಭದಲ್ಲಿ ಭಗವಂತನ ರೂಪ ಗುಣ ಕ್ರಿಯೆ ಹೀಗೆಲ್ಲವನ್ನು ಕೂಡ ಒಂದಾದ ಮೇಲೊಂದಂತೆ ನಿರಂತರವಾಗಿ ಚಿಂತನೆಯನ್ನು ಮಾಡಬೇಕು ಇದೇ ಪರಮಾತ್ಮನನ್ನು ಗುಣಗಾನ ಮಾಡ್ತಕ್ಕಂಥದ್ದು ನರ್ತಕಿ ಕೆಲಸ ಬುದ್ಧಿ ಅಂದರೆ ಇದನ್ನು ನಾನು ಮಾಡಿದೆ ಅಂತ ಅಹಂಕಾರ ಮಮಕಾರಗಳಿಗೆ ಅವಕಾಶ ಸರ್ವತ ಇರಬಾರ್ದು ಈ ವಿಲಾಸಿನಿ ನಾಟ್ಯರಾಣಿಯಾಗಿರ್ತಕ್ಕಂಥ ಬುದ್ಧಿ ವಿವೇಚನೆಯಿಂದ ಎಲ್ಲವೂ ಕೂಡ ಸರ್ವಶಕ್ತ ಸರ್ವ ಸಮರ್ಥ ಸರ್ವ ಪ್ರೇರಕ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಿಂದಲೇ ನಡೆಯೋದು ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಅದನ್ನೇ ಅರ್ಪಣೆ ಮಾಡಿದ್ರೆ ಆ ಸದ್ಬುದ್ಧಿ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿ ಇನ್ನೂ ಅವರಿಗೆ ದೃಢವಾಗಿರ್ತಕ್ಕಂಥ ನಿಶ್ಚಯ ಜ್ಞಾನವನ್ನು ಅನುಗ್ರಹ ಮಾಡಿ ಪರಂಪರೆಯಲ್ಲಿ ಮೋಕ್ಷವನ್ನೇ ಕರುಣಿಸ್ತಾನೆ ಭಗವಂತ ಅದೇ ರೀತಿಯಾಗಿ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವನ್ನು ಕೂಡ ಬಹುಮಾನವಾಗಿ ಕೊಡ್ತಾನೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ಅಂತ ಪರಮಾತ್ಮನ ವಿಹಾರ ಎಲ್ಲ ಆದಮೇಲೆ ಅವನಿಗೆ ಶಯನೋತ್ಸವ ಮಾಡಬೇಕು ಶಯನೋತ್ಸವ ಮಾಡಬೇಕು ಅಂತಾದರೆ ಯಾವುದು ಹೇಗೆ ಮಾಡೋದು ಅಂತ ಕೇಳಿದ್ರೆ ಸಾಷ್ಟಾಂಗ ಪ್ರಣಾಮಗಳೇ ಸುಶಯನಗಳು ಅಂತ ಅರ್ಪಣೆ ಮಾಡಬೇಕು ಭಗವಂತ ಇಷ್ಟೆಲ್ಲ ಚಿಂತನೆ ಮಾಡುವವರಿಗೆ ನಾನಾ ರೀತಿಯಾಗಿರ್ತಕ್ಕಂಥ ಆ ವಿಲಾಸಿನಿ ಬುದ್ಧಿಗೆ ಬಹುಮಾನವನ್ನು ಏನು ಕೊಡ್ತಾನೆ ಬಹುಮಾನ ಕೊಡ್ತಾನೆ ಸರಿ ಪಾರಿತೋಷಕ ಅಥವಾ ಸಂಭಾವನೆ ಏನು ಕೊಡ್ತಾನೆ ಅಂತಾದರೆ ಬೆಲೆ ಬಾಳುವ ಎಲ್ಲ ಆಭರಣಗಳನ್ನು ಕೊಟ್ಟಂತ ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯ ಇದನ್ನು ಕೊಟ್ಟು ಪರಮಾತ್ಮ ಪರಂಪರೆಯಲ್ಲಿ ಮೋಕ್ಷ ಯಾರೂ ಕೊಡಲಿಕ್ಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಆಭರಣಗಳನ್ನು ತೋಡಿಸ್ತಾನೆ ಇಂತಹ ಪರಮಾತ್ಮನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಾಣಾಮು ಅಷ್ಟಾಂಗ ಈರಿತ ಅಂತ ಹೀಗೆ ಪರಮಾತ್ಮನಿಗೆ ಸರ್ವ ಸಮರ್ಪಣೆಯನ್ನು ಮಾಡಬೇಕು ಹೆಂಡಿರು ಮಕ್ಕಳು ನಿನ್ನ ತೋಂಡರೆಂಬರು ಅಂಥೇಳಿ ಮನೆಯಲ್ಲಿರ್ತಕ್ಕಂಥ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣನ್ ಪರಸ್ಮಿನ್ ಸನ್ನಿವೇದ ತಂತ ಎಲ್ಲರನ್ನೂ ಕೂಡ ಭಗವತ್ ಸೇವೆಯಲ್ಲಿ ತೊಡಗಿಸ್ಬೇಕು ಆ ಎಲ್ಲರನ್ನೂ ಸೇರಿಸಿ ನನಗೆ ಅನುಗ್ರಹ ಮಾಡಿ ಅವ್ರನ್ನ ಕೊಟ್ಟು ನೀನು ವಿಧ ವಿಧವಾಗಿ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಿಸ್ಕೊ ಅಂತ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಬೇಕು ಪರಮಾತ್ಮನಲ್ಲಿ ಅಂತ ಅರ್ಪಣೆ ಅಂದರೆ ಅಭಿಮಾನವನ್ನು ಬಿಟ್ಟು ಭಗವಂತನೇ ಇದೆಲ್ಲ ಇಂದ್ರಿಯಗಳನ್ನು ನೀನೇ ಕೊಟ್ಟಿರೋದು ಆ ಇಂದ್ರಿಯಾಂತರ್ಗತನಾಗಿ ಆ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ಇರ್ತಕ್ಕಂಥವನು ನೀನೇ ನೀನೇ ಒಳ್ಳೆ ಸತ್ಕರ್ಮಗಳನ್ನು ಮಾಡಿಸಿ ನೀನೇ ಅದನ್ನು ನಮ್ಮಿಂದ ನಿಂತು ಅನಂತ ರೂಪಗಳಿಂದ ನಿಂತು ಮಾಡಿಸಿ ಅದನ್ನು ನೀನೇ ಸ್ವೀಕಾರ ಮಾಡಿ ನಮಗೆ ಪರಮಾನುಗ್ರಹವನ್ನು ಮಾಡ್ತಿದೆಯಾ ಆದ್ದರಿಂದ ಸರ್ವಸ್ವಾಮಿತ್ವ ಈ ಶರೀರದ ಮೇಲೆ ಪೂರ್ಣವಾಗಿರ್ತಕ್ಕಂಥ ಸ್ವಾಮಿತ್ವ ಅಧಿಕಾರ ಅನ್ನೋದು ನಿನಗೆ ಇರತಕ್ಕಂಥದ್ದು ಇದು ಸರ್ವತಾ ನನಗಲ್ಲ ಬಾಡಿಗೆ ಮನೆಯಂತೆ ನನಗೆ ಕೆಲವು ಕಾಲ ಕೊಟ್ಟಿದೆಯಾ ಅಂತ ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡಿ ಸತ್ಕರ್ಮಗಳನ್ನೇ ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ನಾವು ದುಷ್ಟ ವಿಷಯವನ್ನು ಚಿಂತನೆ ಮಾಡಿದರೆ ಪರಮಾತ್ಮ ನಮಗೆ ಇಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರವನ್ನು ಮುಂದಿನ ಜನ್ಮದಲ್ಲಿ ಸದಾ ಕೊಡೋದಿಲ್ಲ ಆದ್ದರಿಂದ ಈ ಪರಮಾತ್ಮನಿಗೆ ಸುಶಯನಗಳು ಇಷ್ಟನ್ನು ಕೊಟ್ಟಿದ್ದಕ್ಕೆ ನಾನು ಪ್ರತಿಯಾಗಿ ಏನನ್ನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಶರೀರವೂ ನನ್ನದಲ್ಲ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಅಂತಂದಂಗೆ ಜಗತ್ತಿನಲ್ಲಿ ಎಲ್ಲವೂ ಕೂಡ ನಿಂದೆ ನಂದು ಅನ್ನೋದು ಏನೂ ಇಲ್ಲ ಶರೀರನೇ ನಂದಲ್ಲ ಅಂದಮೇಲೆ ಬೇರೆ ಯಾರೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನಂದೇನಿದು ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಸರ್ವ ಸಮರ್ಪಣೆಯನ್ನೇ ಪರಮಾತ್ಮನಿಗೆ ಮಾಡಿ ಭೂಯಿಷ್ಠಾಂತೆ ನಮಃ ಉಕ್ತಿಂಬಿದೆ ಮಾ ಇಷ್ಟೆಲ್ಲ ಕೊಟ್ಟು ಮಹೋಪಕಾರ ಯಾರೂ ಮಾಡಲಿಕ್ಕಾಗದೇ ಇರತಕ್ಕಂಥ ಈ ಪರಮಾದ್ಭುತವಾಗಿರ್ತಕ್ಕಂಥ ಉಪಕಾರವನ್ನು ಮಾಡುವಂಥ ನಿನಗೆ ಸುಶಯನಗಳೇ ಪ್ರಣಾಮಗಳು ನಿನಗೆ ಶಯನೋತ್ಸವ ಅಂತಾದರೆ ನಾನು ಭಕ್ತಿಯಿಂದ ನಿನಗೆ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾಗಿ ನಮಸ್ಕಾರವನ್ನು ಮಾಡ್ತೀನಿ ಅಂತ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡಬೇಕು ಹೀಗೆ ಪರಮಾತ್ಮನಿಗೆ ಪೂಜೆ ಚಾಮರ ಸೇವೆ ಅದಾದ ಮೇಲೆ ನಮಸ್ಕಾರ ಹೀಗೆಲ್ಲವನ್ನು ಕೂಡ ಬಾಹ್ಯದಲ್ಲಿ ಷೋಡಶೋಪಚಾರ ಪೂಜೆಯಲ್ಲಿ ಏನೆಲ್ಲ ಮಾಡ್ತೀವೋ ಆ ಎಲ್ಲವನ್ನು ಕೂಡ ಈ ಶರೀರದಲ್ಲಿರ್ತಕ್ಕಂಥ ಆ ಬಿಂಬರೂಪಿಗೆ ಶರೀರದಲ್ಲೇ ಇಂದ್ರಿಯ ಅಂತರ್ಗತನಾಗಿ ಇರ್ತಕ್ಕಂಥ ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ಮಾಡಿಸಿ ಅರ್ಪಣೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ ಮಸ್ತು ಹೀಗೆ ಮಾಡೋದೇ ಸದುಪಾಸನೆ ಶ್ರೇಷ್ಠವಾಗಿರ್ತಕ್ಕಂಥ ಉಪಾಸನೆ ಈ ರೀತಿಯಾಗಿ ಚಿಂತನೆ ಮಾಡೋದರಿಂದ ಆ ಇಂದ್ರಿಯಾಭಿಮಾನಿ ದೇವತೆಗಳ ಅವರಂತರ್ಯಾಮಿಯಾದ ವಾಯುದೇವರ ಮತ್ತು ಪರಮಾತ್ಮನ ಅನುಗ್ರಹ ಹೀಗೆ ಎಲ್ಲರ ಅನುಗ್ರಹವನ್ನು ಪಡೆದು ಸಾಧನೆಯ ತುಟ್ಟ ತುದಿಯನ್ನು ಮೋಕ್ಷವನ್ನು ತಲುಪೋದಕ್ಕೆ ಸಾಧ್ಯ ಅಂತ ಶರೀರದಲ್ಲೇ ಇಷ್ಟೆಲ್ಲವನ್ನು ಪರಿಪರಿಯಾಗಿ ಯಾವ ರೀತಿಯಾಗಿ ಮಾಡ್ಬೋದು ಅಂತ ವಿಸ್ತಾರವಾಗಿ ಉಪನಿಷತ್ತುಗಳಲ್ಲಿ ತಿಳಿಸಿರ್ತಕ್ಕಂಥ ಆಂತರ್ಯವನ್ನು ದಾಸರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಶ್ರೀಕೃಷ್ಣ ಅರ್ಪಣ ವಸ್ತು